ಲೋ ಸುಂದ್ರ ನಿನ್ನ ನೋಡಿದ್ರೆ ನನ್ನ ಎದೆ ಡವ ಡವ ಅನ್ನುತ್ತೆ ಕಣೋ ಅಂದಳು ನಿನ್ನ ಹೆಸರು ಏನು ಐ ಆಮ್ ಹರಿ ಅಂತೂ dachshund prince I am Lakshmi ಅಂತೂ ಜಾತಿಯ ಬ್ಯೂಟಿ ಕ್ವೀನ್ ಇಬ್ಬರು ಸ್ವಲ್ಪ ದೂರ ನಡೆದು ಹೋದ್ರು ಅಬ್ಬ ಇವನ ಜೊತೆ ನಡೆದು ಹೋಗುವುದೇ ಪಲ್ಲಕ್ಕಿಯಲ್ಲಿ ಕುಳಿತ ಹಾಗೆ ಎಂದು ಯೋಚಿಸುವ ಅವಳ ಲಗರಿಯ ಮುರಿದು Lakshmi that's an not name for freaking dog ಅಂದೇ ಬಿಟ್ಟ ಹರಿ ಅಲ್ವೋ if you can be Hari why can't I be Lakshmi your consort ಛೇ ಛೇ ನಾ ಚಿಕ್ಕ ಮರಿಯಾಗಿದ್ದಾಗ ಪೇಪರ್ ಬೆಡ್ಶೀಟ್ ಇನ್ಫ್ಯಾಕ್ಟ್ ಸಿಕ್ಕಿದ್ದೆಲ್ಲ ಹರಿದು ಹಾಳು ಮಾಡಿದ ಕಾರಣ ನನಗೆ ಹರಿ ಅಂತ ನಾಮಕರಣ ಆಯಿತು I am Hari but not that Hari ಎಂದು ಪಿಸುನುಡಿಯಲ್ಲಿ ವಿವರಿಸಿದ ಪಗ್ ಸುಂದರಿ ಜೋರಾಗಿನಕ್ಕೂ I am Ruby will you mine ಅಂತ ಅವಳ ನಿಜವಾದ ಹೆಸರ ಹೇಳಿದಳು